ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈ ಶರೀರ ಅನ್ನೋದು ಪರಮಾತ್ಮನ ಭವ್ಯವಾಗಿರ್ತಕ್ಕಂಥ ಸುಂದರವಾದ ಅರಮನೆ ಅಂತ ತಿಳಿಸ್ಕೊಟ್ರು ಅರಮನೆ ಅಂತಾದಮೇಲೆ ಅದಕ್ಕೊಂದು ಹೆಬ್ಬಾಗಿಲಿರಬೇಕು ಆ ಹೆಬ್ಬಾಗಿಲಿನಲ್ಲಿ ಒಳ್ಳೆ ತೋರಣಗಳಿಂದ ಎಲ್ಲ ಅಲಂಕೃತವಾಗಿರಬೇಕು ನಾನಾ ರೀತಿಯಾಗಿರ್ತಕ್ಕಂಥ ಪತಾಕಿಗಳು ಹಾರ ಇತ್ಯಾದಿ ಎಲ್ಲ ಹಾಕಿ ಶೋಭಾಯಮಾನವಾಗಿ ಅರಮನೆಯ ಹೆಬ್ಬಾಗಿಲನ್ನು ಅಲಂಕಾರ ಮಾಡಿರಬೇಕು ಮತ್ತು ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ ಅಂದರೆ ಹಲವು ಅಂತಸ್ತುಗಳಿಂದ ಇರಬೇಕು ಹೀಗೆ ಅರಮನೆಗೆ ತನ್ನದೇ ಆಗಿರ್ತಕ್ಕಂಥ ಸೌಂದರ್ಯದ ಪರಿಕಲ್ಪನೆಯನ್ನು ಜಗತ್ತಿನಲ್ಲಿ ಹೇಗೆ ನೋಡ್ತೀವೋ ಆ ಎಲ್ಲವನ್ನು ಕೂಡ ಈ ಶರೀರದಲ್ಲೇ ಅನುಸಂಧಾನ ಮಾಡೋದು ಯಾವ ರೀತಿ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಮಾ ರಮಣನ ರಮನೆಗೆ ಸುಮಹಾದ್ವಾರವೆನಿಸುವ ವದನ ಕೊಪ್ಪುವ ತೋರಣ ಒಳಕೆ ಶಗಳೆ ಪತಾಕೆಗಳು ಊರಿನಡ ಬಂಗ್ರಿಗಳು ಊರು ಮಧ್ಯೋದರ ಶಿರಗಳಾಗಾರ ದುಪ್ಪರಿಗೆಗಳು ಕೋಶಗಳೈದು ಕೋಣೆಗಳು ಮಾರಮಣನ ಅರಮನೆಗೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಪರಮಾತ್ಮನ ಮನೆಗೆ ಪರಮಾತ್ಮನ ಮನೆ ಇದು ಅರಮನೆ ಈ ಶರೀರ ಏನಿದೆಯಲ್ಲ ಇದು ಭಗವಂತನ ಅರಮನೆ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಸುಮಹಾದ್ವಾರ ಅಂದರೆ ವದನ ಬಾಯಿ ಏನಿದೆಯಲ್ಲ ಅದೇ ವಿಶೇಷವಾಗಿರ್ತಕ್ಕಂಥ ದ್ವಾರ ಅಥವಾ ಹೆಬ್ಬಾಗಿಲು ಆ ಹೆಬ್ಬಾಗಿಲಿಗೆ ಒಳ್ಳೆ ಅಲಂಕೃತವಾಗಿರ್ತಕ್ಕಂಥ ಮುತ್ತು ರತ್ನಗಳಿಂದ ಮಾಡಿರ್ತಕ್ಕಂಥ ತೋರಣ ಈ ಅರಮನೆಗೆ ತೋರಣ ಯಾವುದು ಅಂತ ಆದರೆ ತೋರಣ ಸ್ಮಶ್ರುಗಳು ಅಂತ ಮೀಸೆನೇ ತೋರಣ ಅಂತ ಕೇಶಗಳೇ ಪತಾಕೆಗಳು ಅಂತ ತಲೆ ಕೂದಲೇನಿದೆಯಲ್ಲ ಅದನ್ನೇ ಪತಾಕೆಗಳು ಅಂತ ಉಪ್ಪರಿಗೆಗಳಿಂದ ಕೂಡಿರ್ತಕ್ಕಂಥ ಭವ್ಯವಾದ ಅರಮನೆ ಒಂದೇ ಅಂತಸ್ತಲ್ಲ ಹಲವು ಅಂತಸ್ತುಗಳಿಂದ ಕೂಡಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಅರಮನೆ ಇದು ಅಂದಮೇಲೆ ಈ ಶರೀರದಲ್ಲಿ ಅಂತಸ್ತುಗಳು ಅಥವಾ ಬೇರೆ ಬೇರೆ ಫ್ಲೋರ್ಸ್ ಅಂತ ಹೇಗೆ ಅಂತ ಕೇಳಿದ್ರೆ ಈ ಅರಮನೆಯಲ್ಲಿರ್ತಕ್ಕಂಥ ಉಪ್ಪರಿಗೆಗಳು ಅಥವಾ ಮಹಡಿ ಮನೆ ಅಂತ ಹೇಳ್ತೀವಿ ಊರಿ ನಡೆಯುವ ಪಾದಗಳು ಮೊಣಕಾಲು ತೊಡೆ ನಡುಹೊಟ್ಟೆ ತಲೆ ಹೀಗೆ ಐದು ಕೋಣೆಗಳು ಅನ್ನಮಯಾದಿ ಪಂಚಕೋಶಗಳಿಂದ ಯುಕ್ತವಾಗಿರ್ತಕ್ಕಂಥದ್ದಿದು ಆ ಉಪ್ಪರಿಗೆ ಮನೆಗೆ ಐದು ಕೋಶಗಳು ಅದೇ ಕೋಣೆಗಳ ರೂಪದಲ್ಲಿ ಇರ್ತಕ್ಕಂಥದ್ದು ಹೀಗೆ ಭವ್ಯವಾಗಿರ್ತಕ್ಕಂಥ ಅರಮನೆ ಅಂತಾದರೆ ಈ ಶರೀರ ಅಂತ ಪುರಿ ಶೇತೆ ಅಸ್ಮಿನ್ನಿತಿ ಪುರುಷ ಅಂತ ಈ ಅಂತಃಪುರದಲ್ಲಿ ಅಥವಾ ಅರಮನೆಯಲ್ಲಿ ವಾಸ ಮಾಡ್ತಕ್ಕಂಥವನು ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಪರಮಾತ್ಮ ದೇವತೆಗಳ ಪ್ರಾರ್ಥನೆಯಂತೆ ಸಾಧನೆಗಾಗಿ ಮೊದಲಿಗೆ ಒಂದು ಹಸು ಶರೀರವನ್ನು ಗೋ ಶರೀರವನ್ನು ಸೃಷ್ಟಿ ಮಾಡಿ ಕೊಡ್ತಾನೆ ದೇವತೆಗಳದರಲ್ಲಿ ಪ್ರವೇಶ ಮಾಡಿ ನೋಡ್ತಾರೆ ಇದರಲ್ಲಿ ಪಚನ ಭಕ್ಷಣ ಗಮನ ಭೋಜನ ಎಲ್ಲ ಆಗುತ್ತೆ ಆ ಭೋಜನವನ್ನು ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಅನುಸಂಧಾನ ಮಾಡಲಿಕ್ಕೆ ಆಗೋದಿಲ್ಲ ಜ್ಞಾನ ಸಾಧನೆ ಅನ್ನೋದು ಈ ಶರೀರದಲ್ಲಿ ಸಾಧ್ಯ ಇಲ್ಲ ಅದರಿಂದ ಈ ಶರೀರ ಬೇಡ ಅಂತ ತಿರಸ್ಕಾರವನ್ನು ಮಾಡ್ತಾರೆ ನಂತರದಲ್ಲಿ ಮತ್ತೆ ದೇವತೆಗಳ ಪ್ರಾರ್ಥನೆಯಂತೆ ಕುದುರೆ ಶರೀರವನ್ನು ಅಶ್ವ ಶರೀರವನ್ನು ಪರಮಾತ್ಮ ಸೃಷ್ಟಿ ಮಾಡಿ ಕೊಡ್ತಾನೆ ಆಗಲೂ ಕೂಡ ದೇವತೆಗಳು ಪ್ರವೇಶ ಮಾಡಿ ನೋಡ್ತಾರೆ ಇದರಲ್ಲೂ ಕೂಡ ನಾವು ವೈಶ್ವಾನರ ಯಜ್ಞಾನ ಅನುಸಂಧಾನ ನಡೆಸಿ ಭೋಜನವನ್ನು ಮಾಡೋದು ಸಾಧ್ಯ ಇಲ್ಲ ಆದ್ದರಿಂದ ಜ್ಞಾನ ಅನುಸಂಧಾನ ಸಹಿತವಾಗಿ ಸಾಧನೆಯನ್ನು ಮಾಡ್ಕೋಬೇಕು ಅಂತಾದರೆ ಈ ಶರೀರವು ನಮಗೆ ಆಗೋದಿಲ್ಲ ಅಂತ ಪರಮಾತ್ಮನನ್ನು ಮತ್ತೆ ಪ್ರಾರ್ಥನೆ ತಪಸ್ಸನ್ನು ಮಾಡಿ ಪ್ರಾರಂಭ ಮಾಡ್ತಾರೆ ಆಗ ಪರಮಾತ್ಮ ಈ ಪುರುಷ ಶರೀರವನ್ನು ಸೃಷ್ಟಿ ಮಾಡಿದ ಆಗ ದೇವತೆಗಳೆಲ್ಲ ಪ್ರವೇಶ ಮಾಡಿದ್ರು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರ ಬೇರೆ ಪ್ರಾಣಿಗಳಿಗೆ ಕಣ್ಣಿದೆ ಕೈ ಇದೆ ಕಿವಿಗಳಿದೆ ಕೈಕಾಲುಗಳಿದೆ ಮತ್ತು ಮಾನವರಿಗಿಂತನೂ ಕೂಡ ಅವುಗಳ ಇಂದ್ರಿಯಗಳು ಅತ್ಯಂತ ಸೂಕ್ಷ್ಮವಾಗಿದೆ ಆದರೆ ಬಾಯಿ ತಿನ್ನೋ ಕೆಲಸವನ್ನು ಮಾಡುತ್ತೆ ನಾಲಿಗೆ ತಿನ್ನೋ ಕೆಲಸವನ್ನು ಮಾತ್ರ ಮಾಡುತ್ತೆ ಹೊರತು ಇಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಶರೀರ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡೋದು ಸಾಧ್ಯ ಇಲ್ಲ ಶ್ರವಣಾದಿ ಜ್ಞಾನ ಕಾರ್ಯವೂ ಕೂಡ ಅತ್ಯಂತ ಅಸಾಧ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ಇಂದ್ರಿಯಗಳ ಕಾರ್ಯವೂ ಕೂಡ ಸಮರ್ಪಕವಾಗಿ ಭಗವತ್ಪರವಾಗಿ ನಡಿಬೇಕು ಆದರೆ ಇನ್ನೊಂದು ಶರೀರ ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಅತಿ ದುರ್ಲಭವಾದ ನಶ್ವರವಾಗಿರ್ತಕ್ಕಂಥ ಅಷ್ಟೇ ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯ ಶರೀರವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ ಆ ಇಂದ್ರಿಯಗಳ ಕಾರ್ಯ ಎಲ್ಲ ಸಮರ್ಪಕವಾಗಿ ನಡಿಬೇಕು ಅಂತ ಭಗವಂತ ಆ ದೇವತೆಗಳ ಅಂತರ್ಯಾಮಿಯಾಗಿ ತಾನೂ ನಿಯಮನ ಮಾಡಲಿಕ್ಕೆ ವಾಯುದೇವರ ಅಂತರ್ಯಾಮಿಯಾಗಿ ಆ ಶರೀರದಲ್ಲಿ ನೆಲೆಸ್ತಾನೆ ಆದ್ದರಿಂದ ಭಗವಂತ ವಾಸ ಮಾಡ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಅರಮನೆ ಪಟ್ಟಣ ಅಂತಾದರೆ ಈ ಶರೀರ ಭಗವಂತನ ಶರೀರದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಪುರುಷ ಶರೀರ ಅಥವಾ ಮನುಷ್ಯನ ಶರೀರ ಏನಿದೆಯಲ್ಲ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸೃಷ್ಟಿ ಆದ್ದರಿಂದ ಅದರಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಯಾಕೆ ಅಂದರೆ ಅಂತಹ ಉತ್ಕೃಷ್ಟವಾದ ಶರೀರವನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಭಗವಂತನ ಅಚಿಂತ್ಯ ಅದ್ಭುತ ರೂಪ ಗುಣ ಕ್ರಿಯೆ ಅವತಾರಗಳನ್ನು ಚಿಂತನೆ ಮಾಡ್ತಕ್ಕಂಥ ಜ್ಞಾನ ಅನುಸಂಧಾನ ಮಾಡುವಂತಹ ಏಕೈಕ ಶರೀರ ಅಂತಾದರೆ ಮನುಷ್ಯ ಶರೀರ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಮದ್ಭಕ್ತ ಎತ್ರ ಗಾಯಂತಿ ತತ್ರ ತಿಷ್ಟಾಮಿ ಎಲ್ಲಿ ಭಕ್ತರು ನನ್ನನ್ನು ಸ್ತೋತ್ರ ಮಾಡ್ತಾರೋ ನಾನು ಅಲ್ಲಿರ್ತೇನೆ ಅಂತ ದಿಷಣ ಮುದಮಾಪ ಮುದಮಾಪದೇವಹ ಅಂತ ಅದರಿಂದ ಪರಮಾತ್ಮನಿಗೆ ಇಂಥ ಶರೀರ ಕೊಟ್ಟಿರ್ತಕ್ಕಂಥ ಜೀವರು ನನ್ನನ್ನು ಸ್ತುತಿ ಮಾಡ್ತಾರೆ ಅಂತ ನನಗೆ ಬಹಳ ಸಂತೋಷ ಆಗುತ್ತೆ ಅಂತ ಸಂತೋಷವನ್ನು ಹೊಂದಿದ ಅಂತ ಸುಮಹಾದ್ವಾರವೆನಿಸುವ ವಧನ ಇಂಥ ದೊಡ್ಡ ಅರಮನೆಗೆ ಹೆಬ್ಬಾಗಿಲು ಅಂತಿರಬೇಕಲ್ಲ ಮಹಾದ್ವಾರ ಇಲ್ಲಿ ನವದ್ವಾರಗಳಿದೆ ಆದರೆ ಹೆಬ್ಬಾಗಿಲು ಅಂತ ಬೇರೆ ಬೇರೆ ಬೇರೆ ಎಲ್ಲ ಬಾಗಿಲು ಮನೆ ಒಳಗೆ ಅಡುಗೆ ಮನೆ ಬಚ್ಚಲು ಮನೆ ಬೇರೆ ಬೇರೆ ಕೊಠಡಿಗಳು ಹಿಂಗೆ ಬಾಗಿಲುಗಳು ಬೇಕಾದಷ್ಟು ಇದ್ದರೂ ಆ ಮನೆಯ ಮೇನ್ ಎಂಟ್ರೆನ್ಸ್ ಅಂತ ಏನು ಹೇಳ್ತೀವಿ ಹೆಬ್ಬಾಗಿಲು ಅಂತ ಆ ದ್ವಾರ ಯಾವುದು ಅಂತ ಆದರೆ ವದನ ಹಾಗೆ ಬೇರೆ ಬೇರೆ ದ್ವಾರಗಳಿಂದ ಕಣ್ಣಿನ ದ್ವಾರದಿಂದ ರೂಪದ ಜ್ಞಾನ ಮೂಗಿನ ದ್ವಾರದಿಂದ ಗಂಧ ಕಿವಿಯ ದ್ವಾರದಿಂದ ಶಬ್ದ ಹೀಗೆ ಒಂದೊಂದು ವಿಷಯ ಪದಾರ್ಥಗಳು ಕೂಡ ಬೇರೆ ಬೇರೆ ದ್ವಾರಗಳಿಂದ ಶರೀರ ಒಳಗೆ ಪ್ರವೇಶ ಮಾಡುವಂಥದ್ದು ಅದೇ ಬಾಯಿಯಲ್ಲಿ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವೆಲ್ಲವುಗಳಿಂದ ಯುಕ್ತವಾಗಿರ್ತಕ್ಕಂಥ ಆಹಾರ ಪದಾರ್ಥ ಅನ್ನೋದು ಪ್ರವೇಶ ಮಾಡುತ್ತೆ ಶರೀರವನ್ನು ಆದ್ದರಿಂದ ಮಹಾದ್ವಾರ ಅಂತ ಆದರೆ ವದನ ಅಥವಾ ಬಾಯಿ ನವದ್ವಾರಗಳಲ್ಲಿ ಪಾಯು ಉಪಸ್ಥ ಎರಡು ಅಂಗಗಳೇನಿದೆ ಅದು ಕೇವಲ ವಿಸರ್ಜನ ದ್ವಾರಗಳು ಅಲ್ಲಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳು ಆ ಪಟ್ಟಣಕ್ಕೆ ಬರುವಂಥ ಸ ಪ್ರಸಕ್ತಿ ಅನ್ನೋದು ಸರ್ವತಾ ಇಲ್ಲ ಆದ್ದರಿಂದ ಇನ್ನು ಉಳಿದಿರ್ತಕ್ಕಂಥ <clears throat> ಏಳು ದ್ವಾರಗಳಲ್ಲಿ ಮಹಾದ್ವಾರ ಅಂತಾದರೆ ವದನ ಮಹಾದ್ವಾರಕ್ಕೆ ಅಲಂಕಾರ ಮಾಡೋದು ಬೇಕಾದಷ್ಟು ದ್ವಾರಗಳು ಮನೆ ಕೂಡ ಎಲ್ಲದಕ್ಕೂ ತೋರಣ ಇತ್ಯಾದಿಗಳಿಂದ ಅಲಂಕಾರ ಮಾಡೋದು ಕಂಡಿಲ್ಲ ಆದ್ದರಿಂದ ಮಹಾದ್ವಾರಕ್ಕೆ ಅಲಂಕಾರ ತೋರಣ ಎಲ್ಲ ಯಾವುದು ಅಂತ ಕೇಳಿದ್ರೆ ಸ್ಮಶ್ರುಗಳು ಸ್ಮಶ್ರುಗಳು ಅಂದರೆ ಮೀಸೆನೆ ತೋರಣ ಅಂತ ಅದಕ್ಕೆ ಆ ಬಾಯಿ ಬರೇ ಮಹಾದ್ವಾರ ಆದರೆ ಸಾಲದು ಸುಮಹಾದ್ವಾರ ಆಗಬೇಕು ಬಾಯಿಯಲ್ಲಿ ಆಹಾರದ ಜೊತೆಗೆ ಅನ್ನಾಭಿಮಾನಿ ಚಂದ್ರಸ್ತು ವಿಚಿಂಚಸ್ತತ್ರ ಕೇಶವ ಅಂತ ಅನ್ನಾಭಿಮಾನಿಯಾಗಿರ್ತಕ್ಕಂಥ ಚಂದ್ರ ಚಂದ್ರ ಚಂದ್ರಾಂತರ್ಗತನಾಗಿರ್ತಕ್ಕಂಥ ಕೇಶವನ ಸ್ತುತಿಯೂ ಕೂಡ ಆ ಮಹಾದ್ವಾರದಿಂದನೇ ಆಗಬೇಕು ಅದೇ ರೀತಿಯಾಗಿ ಎಲ್ಲ ಅಭಿಮಾನಿ ದೇವತೆಗಳು ಕೂಡ ಪುರಪ್ರವೇಶವನ್ನು ಮಾಡೋದು ಹಾಗೇನೆ ಈ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನು ಮಾಡಿದರೆ ಮಹಾಪುಣ್ಯ ಆ ಅರಮನೆಯಲ್ಲಿ ವಾಸ ಆಗಿರ್ತಕ್ಕಂಥ ವೈಶ್ವಾನ ರೂಪಿ ಪರಮಾತ್ಮನಿಗೆ ಯಜ್ಞ ಅಂಥೇಳಿ ಈ ಭೋಜನ ಬಾಯಿಯ ಮೂಲಕ ಮಾಡ್ತಕ್ಕಂಥ ಭೋಜನವನ್ನು ಸ್ತುತಿ ರೂಪವಾಗೂ ಭೌತಿಕವಾಗಿ ಭೋಜನ ರೂಪವಾಗಿಯೂ ಕೂಡ ಸಮರ್ಪಣೆಯನ್ನು ಮಾಡಬೇಕು ಅರಮನೆ ಅಂದಮೇಲೆ ತೋರಣದಿಂದ ಅಲಂಕೃತವಾಗಿರ್ತಕ್ಕಂಥ ಮಹಾದ್ವಾರ ಹೇಗಿರುತ್ತೋ ಹಾಗೆ ಅದಕ್ಕೆ ಗೋಪುರ ಇರಬೇಕು ಪತಾಕೆಗಳಿರಬೇಕು ತಲೆಯ ಮೇಲ್ಭಾಗದಲ್ಲಿ ಹಾರಾಡ್ತಕ್ಕಂಥ ಮುಂಗುರುಳುಗಳು ಏನಿದೆಯಲ್ಲ ಅದೇ ಪತಾಕೆಗಳು ಅಂತ ಅನುಸಂಧಾನ ಹಿರಣ್ಯ ಹಿರಣ್ಯ ಹಿರಣ್ಯಕೇಶಃ ಅಂತ ಬಹು ಅಂತಸ್ತಿನ ಅರಮನೆ ಇದು ಬರೀ ಒಂದೇ ಅಂತ ಅಲ್ಲ ಅಲ್ಲಿ ಹೇಗೆ ಬ್ರಹ್ಮಾಂಡ ಹೇಗಿದೆಯೋ ಪಿಂಡಾಂಡವು ಅದೇ ರೀತಿ ಸದೃಶವಾಗಿ ಅದೇ ರೀತಿಯಾಗಿ ಇರುವಂಥದ್ದು ಬ್ರಹ್ಮಾಂಡ ಹದಿನಾಲ್ಕು ಲೋಕಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಹಾಗಾದ್ರೆ ಈ ಪಿಂಡಾಂಡದಲ್ಲಿ ಇರ್ತಕ್ಕಂಥ ಅಂತಸ್ತುಗಳು ಯಾವುದು ಅಂತಾದರೆ ಹದಿನಾಲ್ಕು ಲೋಕಗಳ ಅಭಿಮಾನಿಗಳು ಅಲ್ಲೇನು ಬ್ರಹ್ಮಾಂಡದಲ್ಲಿ ಚಿಂತನೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಊರಿನಡೆ ವಂಗ್ರಿಗಳು ಜಂಗೆಗಳು ಊರು ಮಧ್ಯೋದರ ಇತ್ಯಾದಿಯಿಂದ ಪಾದ ಮೊಣಕಾಲು ತೊಡೆ ಹೊಟ್ಟೆ ಕುತ್ತಿಗೆ ಮುಖ ತಲೆಗಳನ್ನು ಎರಡು ಕೈಗಳಿಂದ ಸ್ಪರ್ಶ ಮಾಡ್ತಾ ಭೂಭುವ ಸ್ವಹ ಅಂತ ಸಂಧ್ಯಾ ವಂದನೆಯಲ್ಲಿ ಮಾಡುವಂಥದ್ದು ಹೀಗೆ ಅಲ್ಲಿ ಹದಿನಾಲ್ಕು ಲೋಕಗಳು ಹದಿನಾಲ್ಕು ಲೋಕಗಳು ಅಭಿಮಾನಿ ದೇವತೆಗಳನ್ನು ಯಾವ ರೀತಿಯಾಗಿ ಚಿಂತನೆ ಮಾಡ್ತೀವೋ ಇಲ್ಲೂ ಅದೇ ರೀತಿಯಾಗಿ ಬಹು ಅಂತಸ್ತಿನ ಅರಮನೆ ಇದು ಅಂತ ಈ ರೀತಿಯಾಗಿ ಪಾದದಲ್ಲಿ ಭೂಲೋಕವನ್ನು ನ್ಯಾಸ ಮಾಡೋದು ಆ ಮಾಡುವಂಥ ಸಂದರ್ಭದಲ್ಲಿ ಪಾ ಸಪ್ತ ಪಾತಾಳ ಸಹಿತವಾಗಿರ್ತಕ್ಕಂಥ ಭೂಲೋಕದ ಚಿಂತನೆಯನ್ನು ನ್ಯಾಸ ಮಾಡೋದು ಅಂತ ಭೂಲೋಕ ಅನ್ನೋದು ಕೆಳಗಿನ ಅಂತಸ್ತು ಗ್ರೌಂಡ್ ಫ್ಲೋರ್ ಅಥವಾ ಸೆಲ್ಲರ್ ಫ್ಲೋರ್ ಅಂತ ಏನು ಹೇಳ್ತೀವಲ್ಲ ನೆಲ ಮಾಡಿ ಆ ರೀತಿಯಾಗಿ ಚಿಂತನೆ ಮೊಣಕಾಲಿನಿಂದ ಮೇಲ್ಮೇಲಿನ ಅಂಗಗಳಲ್ಲಿ ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಅಂಥೇಳಿ ಹೀಗೆ ಬೇರೆ ಬೇರೆ ಉಪ್ಪರ್ಗೆಗಳು first floor second floor third floor ಅಂತ ಈ ರೀತಿಯಾಗಿ ತೊಡೆಗಳಲ್ಲಿ ಸ್ವರ್ಗಲೋಕದ ಚಿಂತನೆ ನಡು ಹೊಟ್ಟೆಯಲ್ಲಿ ಮಹರ್ಲೋಕ ಶಿರಗಳು ಅಂದರೆ ಅಲ್ಲಿ ಕುತ್ತಿಗೆ ಮುಖ ನೆತ್ತಿ ಅಂಥೇಳಿ ಹೀಗೆ ಅದರಿಂದ ಶಿರಗಳು ಅಂತೇಳಿ ಬಹುವಚನವನ್ನು ಹೇಳ್ತಾರೆ ಕುತ್ತಿಗೆಯಲ್ಲಿ ಜನೋಲೋಕ ಮುಖದಲ್ಲಿ ತಪೋಲೋಕ ನೆತ್ತಿಯಲ್ಲಿ ಸತ್ಯಲೋಕ ಅಂತ ಈ ರೀತಿಯಲ್ಲಿ ಆಯಾ ಲೋಕಗಳಲ್ಲಿ ಆಯಾ ಅಭಿಮಾನಿ ದೇವತೆಗಳು ಇರ್ತಾರೆ ಅವರ ನಿಯಾಮಕವಾಗಿರ್ತಕ್ಕಂಥ ಭಗವದ್ ರೂಪಗಳ ಚಿಂತನೆಯನ್ನು ಕೂಡ ಈ ಪುರುಷ ಶರೀರದಲ್ಲಿ ಮಾಡಬೇಕು ಲೋಕದಲ್ಲಿ ಮಳೆ ಬೆಳಗ್ಗೆ ಎಲ್ಲ ಕಾರಣರಾಗಿರ್ತಕ್ಕಂಥ ಏನು ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ಮಾಡ್ತೀವಿ ಆಯಾ ದೇವತೆಗಳೇ ನಮ್ಮ ಶರೀರದಲ್ಲೂ ಕೂಡ ಇರ್ತಕ್ಕಂಥವ್ರು ಅವರೇ ನಮಗೆ ಸುಖ ದುಃಖಗಳಿಗೆ ಕಾರಣೀಭೂತರಾಗಿ ಇರುವಂಥವರು ಅದಕ್ಕೆ ಬ್ರಹ್ಮಾಂಡಂ ವರಮಂದಿರಂ ಅಂತಾಳೆ ಶ್ರೇಷ್ಠವಾಗಿರ್ತಕ್ಕಂಥ ಪರಮಾತ್ಮನ ಮನೆ ಬ್ರಹ್ಮಾಂಡ ಹೇಗೋ ಅದೇ ರೀತಿಯಾಗಿ ಈ ಪಿಂಡಾಂಡವು ಕೂಡ ಭಗವಂತನ ಸುದೃಢವಾದ ಶ್ರೇಷ್ಠವಾಗಿರ್ತಕ್ಕಂಥ ಅರಮನೆ ಅಂತ ಜೀವ ಭಗವಂತನಿಗೆ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಆದ್ದರಿಂದ ಜೀವನನ್ನು ಭಗವಂತ ಇಪ್ಪತ್ನಾಲ್ಕು ತತ್ವಗಳಿಂದ ಯುಕ್ತವಾಗಿರ್ತಕ್ಕಂಥ ಭದ್ರವಾದ ಕೋಟೆ ಒಳಗೆ ಭಗವಂತ ಇಟ್ಟು ರಕ್ಷಣೆಯನ್ನು ಮಾಡ್ತಾನೆ ಹಕ್ಕಿ ಮರಿಗಳನ್ನು ಗೂಡಿನಲ್ಲಿಟ್ಟು ಹೇಗೆ ರಕ್ಷಣೆ ಮಾಡುತ್ತೋ ಅದೇ ರೀತಿಯಾಗಿ ಪರಮಾತ್ಮನು ಪ್ರಾಣಮಯ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಐದು ಕೋಶಗತ ಸ್ಥೂಲ ಶರೀರದೊಳಗೆ ಆ ಇಪ್ಪತ್ನಾಲ್ಕು ಆವರಣಗಳಿದೆ ಆ ಭದ್ರವಾಗಿರ್ತಕ್ಕಂತಹ ಕೋಟೆ ಒಳಗೆ ಜೀವನನ್ನು ಇಟ್ಟು ತಾನೂ ಜೊತೆಗೆ ಇದ್ದು ಆ ಜೀವನನ್ನು ಸರ್ವ ರೀತಿಯಿಂದಲೂ ಕೂಡ ರಕ್ಷಣೆ ಮಾಡ್ತಾನೆ ಭಗವಂತ ಈ ಶರೀರ ಬೆಳವಣಿಗೆಯನ್ನು ಹೊಂದಬೇಕು ಅಂತಾದರೆ ಆ ಜೀವ ಮಹಾದ್ವಾರದ ಮೂಲಕ ಬಾಯಿ ಅಥವಾ ವದನ ಅಂತ ಏನು ಹೇಳಿದ್ವಿ ಅದರ ಮೂಲಕ ಆಹಾರವನ್ನು ಸೇವನೆ ಮಾಡ್ತಂದ ಆ ಆಹಾರದ ಸ್ಥೂಲ ಭಾಗವನ್ನು ಸ್ಥೂಲ ಸ್ಥೂಲ ಶರೀರದ ಸಪ್ತ ಧಾತುಗಳಲ್ಲಿ ಸೇರ್ಪಡೆಯಾಗುವಂತೆ ಮಾಡ್ತಾನೆ ಸೂಕ್ಷ್ಮ ಭಾಗವನ್ನು ಪೃಥ್ವಿ ಮತ್ತು ಜಲದ ಅಂಶ ಅದನ್ನು ಅನ್ನಮಯ ಕೋಶ ತೇಜೋ ವಾಯು ಆಕಾಶ ಅಂಶಗಳು ಪ್ರಾಣಮಯ ಕೋಶಕ್ಕೆ ಮನಸ್ಸು ಅಹಂಕಾರ ಅಂಶಗಳು ಮನೋಮಯ ಕೋಶಕ್ಕೆ ಹೀಗೆ ಆಯಾ ಅಂಶಗಳನ್ನು ಅಲ್ಲಲ್ಲಿ ಸೇರುವಂತೆ ಸುವ್ಯವಸ್ಥೆಯನ್ನು ಮಾಡ್ತಾನೆ ಪರಮಾತ್ಮ ಹೀಗೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಐದು ಕೋಶಗಳ ರಕ್ಷಕ ಅಂತ ಪರಮಾತ್ಮನೇ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಅಂತ ಕರೆಸ್ಕೊಂಡು ಈ ರೀತಿಯಾಗಿ ಕೋಶದ ರಕ್ಷಣೆಯನ್ನು ಮಾಡ್ತಾನೆ ಪರಮಾತ್ಮ ಈ ಅರಮನೆ ಐದು ಜೀವ ಭೋಜನ ಮಾಡ್ತಕ್ಕಂಥ ಪ್ರತಿಯೊಂದು ತುತ್ತನಲ್ಲೂ ಈ ಎಲ್ಲ ಇಪ್ಪತ್ನಾಲ್ಕು ತತ್ವಗಳು ಕೂಡ ಇದೆ ಆ ತತ್ವಗಳು ಆ ಅರಮನೆಯಲ್ಲಿರ್ತಕ್ಕಂಥ ಐದು ಕೋಣೆಗಳಲ್ಲೂ ಕೂಡ ಸಂಗ್ರಹವಾಗಿರುತ್ತೆ ಈ ಐದು ಕೋಣೆಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸ್ಥೂಲ ಶರೀರ ಇಪ್ಪತ್ನಾಲ್ಕು ಆವರಣಗಳಿಂದ ಸೇರಿ ಇರ್ತಕ್ಕಂಥದ್ದು ಇಂತಹ ಭವ್ಯವಾಗಿರ್ತಕ್ಕಂಥ ಅರಮನೆಯಲ್ಲಿ ಪರಮಾತ್ಮ ವಾಸವನ್ನು ಮಾಡ್ತಾನೆ ವಾಸ ಮಾಡೋದು ಅಷ್ಟೇ ಅಲ್ಲ ಈ ಶರೀರಕ್ಕೆ ಚಳಿ ಬಿಸಿಲು ಮಳೆ ಗಾಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಗೆ ಪ್ರತಿಬಂಧಕಗಳು ಉಂಟಾಗದೇ ಇದ್ದಂತೆ ಸರ್ವ ರೀತಿಯಿಂದ ರಕ್ಷಣೆ ಮಾಡ್ತಕ್ಕಂಥವನು ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಆದ್ದರಿಂದ ಇಂಥ ಭವ್ಯವಾಗಿರ್ತಕ್ಕಂಥ ಭಗವಂತನ ಅರಮನೆ ಅನ್ನಿಸುವಂತಹ ಈ ಶರೀರವನ್ನು ಎಲ್ಲ ರೀತಿಯಿಂದಲೂ ಕೂಡ ಅವನು ಸ್ವಚ್ಛವಾಗಿ ಕಾಪಾಡ್ಕೋಬೇಕು ಎಲ್ಲ ಇಂದ್ರಿಯಗಳನ್ನು ಕೂಡ ಭಗವತ್ ಸೇವಾ ವಿಚಾರದಲ್ಲಿ ತಲ್ಲೀನನಾಗುವಂತೆ ತನಗೆ ಕೊಟ್ಟಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನ ಮತ್ತು ಜೀವರ ಅನಾದಿಯಾಗಿರ್ತಕ್ಕಂಥ ಸ್ವರೂಪಯೋಗ್ಯತೆಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅದನ್ನು ಸಾಧನೆಯಲ್ಲಿ ಪರಿವಸನ ಆಗುವಂತೆ ಮಾಡಿದರೆ ಭಗವಂತನ ಅನುಗ್ರಹವನ್ನು ಪಡೆಯೋದು ಸಾಧ್ಯ ಹೀಗೆ ಈ ಪುರುಷ ಶರೀರ ಅನ್ನೋದು ನಾವು ಬಯಸಿದಂತೆ ಬಂದದ್ದಲ್ಲ ಮೊದಲಿಗೆ ತಿಳಿದಂಗೆ ದೇವತೆಗಳ ಪ್ರಾರ್ಥನೆಯಂತೆ ನಮಗೆ ಬಂದಿದ್ದು ಬಯಸಿದಷ್ಟು ದಿನ ಇರೋದು ಅಲ್ಲ ಇದು ಕಳೆದ ಮೇಲೆ ಮುಂದೆ ಇಂಥದೇ ಶರೀರ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ ಆದ್ದರಿಂದ ಇಂಥ ದುರ್ಲಭವಾದ ನಶ್ವರವಾದ ಮನುಷ್ಯ ಜನ್ಮ ಬಂದಾಗ ಅದೇ ಹೃದಯ ಸಿಂಹಾಸನದಲ್ಲಿ ಭಗವಂತ ಬಿಂಬಮೂರ್ತಿ ಇರ್ತಕ್ಕಂಥ ಭವ್ಯವಾದ ಹಲವು ಉಪ್ಪರಿಗೆಗಳಿಂದ ಇರ್ತಕ್ಕಂಥ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಇದಿಷ್ಟು ಸುದೃಢವಾಗಿರಬೇಕು ಅಂತಾದರೆ ಒಳಗೆ ಭಗವಂತನ ಇರುವಿಕೆಯೇ ಇದಕ್ಕೆ ಕಾರಣ ಅಂತ ಭಗವಂತನನ್ನು ಎಲ್ಲ ರೀತಿಯಾಗಿ ಆ ಮಹಾದ್ವಾರ ವದನ ಏನಿದೆಯಲ್ಲ ಅದರಿಂದ ಬರೀ ಕೇವಲ ಅನ್ನ ಆಹಾರಗಳ ಪ್ರವೇಶಕ್ಕೆ ಮಾತ್ರ ದ್ವಾರ ಅಲ್ಲ ಭಗವಂತನ ಸ್ತೋತ್ರಕ್ಕೂ ಮುಖ್ಯ ದ್ವಾರ ಅಂತಾದರೆ ಹೆಬ್ಬಾಗಿಲು ಅದೇ ಆ ರೀತಿಯಾಗಿ ಚಿಂತನೆ ಮಾಡಿ ಅಲ್ಲಿರುವ ಬಿಂಬರೂಪಿಗೆ ಆ ಚಿಂತನೆಯನ್ನು ವಾಯುದೇವರ ಅಂತರ್ಯಾಮಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣೆ